ಜರಾಸಂಧ ಯಾರು ಎಂಬ ಪ್ರಶ್ನೆಗೆ ಕೃಷ್ಣ ಉತ್ತರಿಸ್ತಾನೆ ಅದು ಭಯಂಕರ ಕಾಲದಲ್ಲಿ ಉತ್ಪಾತಗಳಲ್ಲಿಯೇ ಈ ರಾಕ್ಷಸ ಜನ್ಮಗಳೆಲ್ಲ ಹುಟ್ಟಿದವು ದುರ್ಯೋಧನ ಹೇಗೆ ಹುಟ್ಟುವಾಗ ಕತ್ತೆಯಂತೆ ಕಿರಿಚಿದನೋ ನರಿಯಂತೆ ಉಳಿಟ್ಟನೋ ಶಿಶುಪಾಲ ಹುಟ್ಟಿದಾಗ ಅನೇಕ ಮುಖ ಕಣ್ಣು ಕಾಲು ಕೈ ಹೇಗೆ ಹುಟ್ಟಿದನೋ ಈ ಜರಾಸಂಧ ಹುಟ್ಟಿದ್ದು ಅಂಥದ್ದೊಂದು ವಿಚಿತ್ರ ಪ್ರಸಂಗ ಇವನ ತಂದೆ ಬೃಹದ್ರಥನೆಂಬ ದೊರೆ ಧರ್ಮಾತ್ಮನಾಗಿದ್ದವನು ಅವನು ಇದೇ ಪುರೂರವರ ವಂಶದಲ್ಲಿ ಬಂದು ಗಂಗಾ ತೀರದಲ್ಲಿ ಇವತ್ತು ಬಿಹಾರ್ ಅಂತ ಹೇಳುವ ಜಾಗದಲ್ಲಿ ಮಗಧ ರಾಜ್ಯವನ್ನು ಆಳ್ತಾ ಇದ್ದವನು ದೊಡ್ಡ ಸೈನ್ಯ ಇತ್ತವನಲ್ಲಿ ರೂಪವಾನ್ ವೀರ್ಯ ಸಂಪನ್ನ ಶ್ರೀಮಾನ್ ಅತುಲ ವಿಕ್ರಮ ನೋಡೋಕೆ ಚೆನ್ನಾಗಿದ್ದ ಮಹಾಬಲಶಾಲಿಯಾಗಿದ್ದ ನಿತ್ಯಂ ದೀಕ್ಷಾಂಕಿತ ಪ್ರತಿನಿತ್ಯವು ಏನಾದರೂ ಒಂದು ಯಜ್ಞ ಯಾಗ ಮಾಡ್ತಾ ಇದ್ದ ಶತಕ್ರತುರಿವಾ ಪರಹ ಇವನೇ ಇಂದ್ರನು ಎಂಬುದಾಗಿ ಜನ ಭ್ರಮಿಸ್ತಾ ಇದ್ದರು ಅವನಿಗೆ ಕಾಶಿರಾಜನ ಒಂದು ಜೋಡಿ ಮಕ್ಕಳು ಅವಳಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆಯಾಗಿತ್ತು ಸ ಕಾಶಿರಾಜಸ್ಯ ಸುತೆ ಯಮಜೇ ಭರತರ್ಷಭ ಉಪಯೇಮೇ ಮಹಾವೀರ್ಯ ರೂಪದ್ರವಿಣ ಸಂಯುತೆ ಒಂದೇ ರೀತಿ ಕಾಣಿಸ್ತಾ ಇದ್ದರು ಆ ಇಬ್ಬರು ಹುಡುಗಿಯರು ಅವರು ಕೇಳಿಕೊಂಡ್ರು ಈ ಚಕ್ರವರ್ತಿಯನ್ನು ಬೃಹದ್ರಥನನ್ನು ನಮ್ಮಿಬ್ಬರಲ್ಲಿ ಏನೂ ವಂಚನೆ ಮಾಡತಕ್ಕದ್ದಲ್ಲ ಸುಖ ಕೊಡುವುದರಲ್ಲಿ ಗರ್ಭ ಕೊಡುವುದರಲ್ಲಿ ಹಣಕಾಸು ವಿತರಣೆ ಮಾಡುವುದರಲ್ಲಿ ಪ್ರಯಾಣ ಮಾಡುವುದರಲ್ಲಿ ಒಬ್ಳಿಗೇನು ಸಿಕ್ಕುತ್ತೆ ಇನ್ನೊಬ್ಳಿಗೆ ಅದೇ ಸಿಕ್ಕಬೇಕು ಆಗಲಿ ಅಂತ ಮಾತು ಕೊಟ್ಟಿದ್ದ ತಯೋಶ್ಚಕಾರ ಸಮಯ ಮಿಥಸ್ಸ ಸ ಪುರುಷರ್ಷಭಃ ನ ಅತಿವರ್ತಿಷ್ಯ ಇತ್ಯೇವಂ ಪತ್ನಿಭ್ಯಾಂ ಸನ್ನಿಧೌ ತದಾ ಅನೇಕ ವರ್ಷವಾಯಿತು ಇಬ್ಬರಿಗೂ ಮಕ್ಕಳಾಗಲಿಲ್ಲ ಇವನು ಯೋಚನೆ ಮಾಡಿದ ಮಕ್ಕಳಾಗದೇ ಇದ್ರೆ ನಮ್ಮ ಮಗದ ರಾಜ್ಯವನ್ನು ಆಳುವರು ಯಾರು ಅಂತೇಳಿ ಅವನು ಎಲ್ಲೆಲ್ಲಿಯೋ ಯಾತ್ರೆ ಹೋದ ನಾಗಪ್ರತಿಷ್ಠೆ ಮಾಡಿದ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡಿದ ದೊಡ್ಡ ದೊಡ್ಡ ಋಷಿಮುನಿಗಳಲ್ಲೆಲ್ಲ ಹೋದ ಒಂದು ದಿವಸ ಅವನ ಆಸ್ಥಾನಕ್ಕೆ ಒಬ್ಬರು ಮಹರ್ಷಿಗಳು ಬಂದರು ಅಥ ಕಾಕ್ಷೀವತಃ ಪುತ್ರಂ ಗೌತಮಸ್ಯ ಮಹಾತ್ಮನಃ ಶುಶ್ರಾವತಪಶಿಶ್ರಾಂತಂ ಉದಾರಂ ಚಂಡ ಕೌಶಿಕಂ ಗೌತಮ ಗೋತ್ರದಲ್ಲಿ ಕಕ್ಷೀವಂತ ಅಂತ ಒಬ್ಬ ಧರ್ಮಾತ್ಮ ಇದ್ದ ಆ ಕಕ್ಷೀವಂತನ ಮಗ ಚಂಡ ಕೌಶಿಕ ಅಂತ ಒಬ್ಬ ಮಹರ್ಷಿ ವೃದ್ಧನಾಗಿದ್ದ ತುಂಬ ಚೆನ್ನಾಗಿ ತಪಸ್ಸು ಮಾಡಿ ದಣಿದಿದ್ದವನು ಅವನು ಊರ ಕಡೆ ಬಂದ ಈ ದೊರೆ ತನ್ನ ಪತ್ನಿಯರ ಸಮೇತವಾಗಿ ಚಂಡಕೌಶಕನನ್ನು ಕರ್ಕೊಂಬಂದು ಉಪಚಾರ ಮಾಡಿ ಕೊನೆಯಲ್ಲಿ ಅವನು ಏನು ಬೇಕು ಅಂತ ಕೇಳಿದ್ರೆ ಮಹರ್ಷಿ ಇವನು ಕೇಳಿಬಿಟ್ಟ ನನಗೆ ಮಕ್ಕಳಿಲ್ಲ ಆದ್ದರಿಂದ ನನಗೆ ಮಗು ಉಂಟಾಗಬೇಕು ತಮಬ್ರವೀತ್ ಸತ್ಯ ಧೃತಿ ಸತ್ಯವಾಗೃಷಿ ಸತ್ತಮಃ ಇನ್ನು ತಪಸ್ಸಿಗೆ ಮೆಚ್ಚಿದ್ದೇನೆ ಆಯಿತು ಮಗು ಕೊಡು ಅಂತ ಕೇಳ್ತೀಯೇ ಅದೊಂದು ಕಷ್ಟವಾಗಿದೆ ಯಾತಕ್ಕೆ ಅಂದರೆ ನಿನಗೆ ಈ ಜನ್ಮದಲ್ಲಿ ಸಕ್ರಮದಲ್ಲಿ ಯಥಾಕ್ರಮದಲ್ಲಿ ಮಕ್ಕಳಿಲ್ಲ ಅಭಿಚಾರ ಕ್ರಮದಲ್ಲಿ ಬೇಕಾದ ಒಂದು ಮಗುವಾಗಬೇಕು ಒಂದು ಕೆಲಸ ಮಾಡೋಣ ಅಂತ ಅವನು ಧ್ಯಾನ ಮಾಡ್ತಾ ಇದ್ದಾನೆ ಅವಾತಂ ಅಶುಕಾದಷ್ಟಂ ಏಕಂ ಆಮ್ರಫಲಂಕಿಲ ಅವನು ಕೂತಿದ್ದು ಉದ್ಯಾನವನದಲ್ಲಿ ಅರಮನೆ ತೋಟದಲ್ಲಿ ಅಲ್ಲೊಂದು ಮಾವಿನ ಮರ ಮಾವನದ ಮರ ಕೆಳಗೆ ಕೂತಿದ್ದ ಇವನು ವರವನ್ನು ಕೊಡುವ ಗಳಿಕೆಗೆ ಸರಿಯಾಗಿ ಗಾಳಿಯೂ ಬೀಸದೆ ಗಿಣಿಯೂ ಕಚ್ಚದೆ ಸಹಜವಾಗಿ ಒಂದು ಮಾವಿನ ಹಣ್ಣು ಮುನಿಯ ಕೈಗೆ ಬಂದು ಬಿತ್ತು ದೊಡ್ಡ ಹಣ್ಣು ಅದನ್ನು ಅಭಿಮಂತ್ರಿಸಿ ಅದರಲ್ಲಿ ಅವಿಚಾರ ಮಂತ್ರಗಳನ್ನು ಹೇಳಿ ದೊರೆಗೆ ಹೇಳಿದ ಚಂಡಕೌಶಿಕ ಈ ಹಣ್ಣನ್ನು ನಿನ್ನ ಪತ್ನಿಯಲ್ಲಿ ಕೊಡು ಇದರ ಮಹಿಮೆಯಿಂದ ಮಗುವಾಗುತ್ತೆ ಅಂತ ಅವನು ತಿಳ್ಕೊಂಡಿದ್ದ ಒಂದೇ ಹೆಂಡತಿ ಅಂತ ಇವನು ಊರಿಗೆ ಬರ್ತಾನೆ ಇಬ್ಬರು ಹೆಂಡತಿಯರು ನನಗೆ ತನಗೆ ಜಗಳ ಮಾಡಲಾಗಿ ಅದನ್ನು ಹೆಚ್ಚಿ ಒಂದೊಂದು ಕದಪನ್ನು ಒಬ್ಬರಿಗೆ ಕೊಟ್ಟರು ಆ ಬೀಜವನ್ನೆಲ್ಲೋ ಬಿಸಾಕಿದರು ಆದರೆ ವರ ಕೊಡುವಾಗ ಮುನಿ ಹೇಳಿದ್ದ ನಿನಗೆ ಇದರಿಂದ ಹುಟ್ಟತಕ್ಕಂಥ ಮಗು ತಕ್ಕ ಮಟ್ಟಿಗೆ ಬ್ರಹ್ಮಣ್ಯತ ಅವನಲ್ಲಿ ಬ್ರಾಹ್ಮಣ ಪೂಜೆ ಎಂಬ ಗುಣವಿರ್ತದೆ ಅಜೇಯತ್ವಂ ನೇರವಾಗಿ ಯುದ್ಧಲ್ಲಿ ಗೆಲ್ಲೋಕ್ಕಾಗೋದಿಲ್ಲ ಯುದ್ಧೇಶು ರಥಿಂ ಸರ್ವದಾ ಯುದ್ಧದಲ್ಲಿ ಅವನಿಗೆ ಆಸಕ್ತಿ ಉಂಟು ಪ್ರಿಯಾತಿಥೇಯತಾ ಯಾರು ಬಂದರೂ ಆತಿಥ್ಯ ಮಾಡುವುದಿಲ್ಲ ಥರ ಮಾಡುವುದರಲ್ಲಿ ಅವನಿಗೆ ಸಂತೋಷ ಉಂಟು ದೀನಾನಾಮನ್ನು ವೇಕ್ಷಣಂ ಬಡಬಗ್ಗರನ್ನು ಕಂಡ್ರೆ ತುಂಬ ಕರುಣೆ ಇರ್ತದೆ ಬಲಂ ಸುಮಹತ್ ಇಪ್ಪತ್ತ್ಮೂರು ಅಕ್ಷೋಣಿ ಸೈನ್ಯವನ್ನು ಸೇರಿಸ್ತಾನೆ ಶಾಶ್ವತೀಂ ಕೀರ್ತಿಂ ಒಳ್ಳೆಯ ಕೀರ್ತಿಯನ್ನು ಪಡೆಯುತ್ತಾನೆ ಹೀಗೆ ಏಳು ದಿವ್ಯ ಗುಣಗಳು ಬರುತ್ತವೆ ಈ ಮಗುವಿಗೆ ಈ ಮಾವಿನ ಹಣ್ಣನ್ನು ನಿನ್ನ ಪತ್ನಿ ತಿಂದು ಹಡಿತಾಳಲ್ಲ ಆ ಮಗುವಿಗೆ ಏಳು ಗುಣ ಬರ್ತದೆ ಅಂತ ಇವತ್ತು ಕ್ಷತ್ರಿಯರು ಆಳುಗರು ಬಯಸುವಂಥ ಅನೇಕ ಗುಣಗಳೆಲ್ಲ ಇಲ್ಲಿ ಹೇಳಿದ್ದರು ಒಂದನ್ನು ಬಿಟ್ಟರು ಅವನಿಗೆ ಧರ್ಮ ಬುದ್ಧಿ ಮಾತ್ರ ಇರುವುದಿಲ್ಲ ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ ಯೋಚನೆ ಮಾಡಿದ ಮನೆಗೆ ಬಂದವನೇ ಹಣ್ಣನ್ನು ಹೆಚ್ಚಿ ಪತ್ನಿಯರು ಕೊಟ್ಟ ಮಾತಿನಿಂದ ವಿಧಿ ಅದನ್ನು ಎರಡು ಭಾಗ ಮಾಡಿಸ್ತು ಅಥ ಕಾಲೇ ಮಹಾಪ್ರಾಜ್ಞ ಯಥಾ ಸಮಯಮಾಗತೇ ಪ್ರಜಾಯೇತಾಂ ಉಭೇ ರಾಜನ್ ಶರೀರಶಕಲೆ ತದಾ ಅಭಿಚಾರ ಬಲದಿಂದ ಬಲಾತ್ಕಾರವಾಗಿ ಕೊಡಲ್ಪಟ್ಟ ಈ ಹಣ್ಣು ಏನಾಯಿತು ಯಾವ್ಯಾವಳು ಒಂದೊಂದು ಹೋಳನ್ನು ತಿಂದಿದ್ದಳು ಇಬ್ಬರೂ ಒಂದೊಂದು ಹೋಳ ರೂಪದಲ್ಲಿ ಒಂದು ಮಗುವನ್ನು ಹಡಿದ್ರು ಒಬ್ಬನಾಗಿದ್ದು ಬೇಕಾದ ಶಿಶುರ ಶಿಶು ಒಬ್ಬನೇ ಆಗಿ ಹುಟ್ಟಬೇಕಾಗಿದ್ದ ಜರಾಸಂಧ ಒಬ್ಬಳಲ್ಲಿ ಒಬ್ಬಳ ಗರ್ಭದಲ್ಲಿ ಒಂದು ಹೋಳಾಗಿ ಅಂದರೆ ಮೇಲಿನಿಂದ ಕೆಳಗೆ ಸೀಳಿದರೆ ಒಂದು ಕಣ್ಣು ಒಂದು ಮೂಗು ಅರ್ಧ ಬಾಯಿ ಅರ್ಧ ಕೊರಳು ಒಂದು ಕೈ ಅರ್ಧ ಹೊಟ್ಟೆ ಅರ್ಧ ಕಾ ಒಂದು ಕಾಲಿದ್ದ ಹಾಗೆ ಒಬ್ಬಳಲ್ಲಿಯೂ ಇದರ ಇನ್ನೊಂದು ಭಾಗವಾಗಿ ಇನ್ನೊಬ್ಬಳಲ್ಲಿಯೂ ಎರಡು ವಿಭಿನ್ನ ಭಾಗವಾಗಿ ಮಗು ಹುಟ್ಟುಬಿಡ್ತು ಏಕಾಕ್ಷಿ ಬಾಹುಚರಣೆ ಅರ್ಧೋಧರ ಮುಖಸ್ಪಿಚೆ ದೃಷ್ಟ ಶಕಲೇ ಪತೃಭೇ ವೃಷಂ ಅವರಿಬ್ಬರೂ ನಡಗಿದರು ನಾವೇನು ತಪ್ಪು ಮಾಡಿಬಿಟ್ಟು ಆಯ್ತಲ್ಲ ಸಜೀವೆ ಪ್ರಾಣಿ ಶಕಲೆ ಆದರೆ ಎರಡೂ ಚೂರು ಬದುಕಿದ್ದು ಆಶ್ಚರ್ಯ ಒಂದು ಶರೀರವನ್ನು ಹೀಗೆ ಮೇಲಿಂದ ಕೆಳಗಿನ ತನಕ ಕೊಯ್ದರೆ ಎರಡರಲ್ಲಿ ನಿರ್ಜೀವ ಇರಬೇಕಲ್ಲ ಹಾಗಿರಲಿಲ್ಲ ಎರಡರಲ್ಲಿಯೂ ಜೀವ ಇತ್ತು ತಗೊಂಡು ಏನು ಮಾಡುವುದು ಸರಿ ತಗೊಂಡೋಗಿ ತಿಪ್ಪೆಗೆ ಹಾಕಿಬಿಡಿ ಅಂತ ದೊರೆ ಮಾಡಿದ ಬೇಜಾರಾಯಿತು ಋಷಿವಾಕ್ಯ ಫಲ ಕೊಡಲಿಲ್ವಲ್ಲ ತುಂಬ ಚಿಂತಾತೀತನಾಗಿತ್ತೇ ಚತುಷ್ಪಥ ನಿಕ್ಷಿಪ್ತೆ ತಗೊಂಡೋದ್ರು ಊರಾಚೆಗೆ ಕಸದ ತೊಟ್ಟಿಯಲ್ಲಿ ಆ ಎರಡೂ ಹೋಳುಗಳನ್ನು ಹಾಕಿದರು ಊರಿನ ಕದಾಯಕಿ ಅರಮನೆ ಕದಾಯಕಿ ಒಳಕ್ಕೆ ಬಂದರು ಹುಟ್ಟಿದ ಮಗು ಅವತ್ತೇ ಸತ್ತು ಹೋಯಿತು ಅಂತ ಸ್ನಾನ ಮಾಡಿದರು ಅವತ್ತು ರಾತ್ರಿ ಒಂದು ಆಶ್ಚರ್ಯವಾಯಿತು ಆ ಊರಿನಲ್ಲಿ ಸಂಚಾರ ಮಾಡುತ್ತಿದ್ದ ಒಂದು ರಾಕ್ಷಸ ಶಕ್ತಿ ಜರೆ ಎಂಬುವಳು ಎಲ್ಲ ಕಡೆ ಏನೇನು ಕಸ ಇದೆ ಹುಡುಕ್ತಾ ಇದ್ದವಳು ಅರಮನೆ ತೊಟ್ಟಿಯಲ್ಲಿ ಬಂದು ನೋಡ್ತಾಳೆ ಇದೊಂದು ಅರ್ಧ ಇದೊಂದು ಅರ್ಧ ಎಷ್ಟು ಸುಂದರವಾದ ಮಗು ಯಾರೋ ಈ ಹಣ್ಣನ್ನು ತಿಂದೇ ಬಿಟ್ಟಿದ್ದಾರೆ ಎಂಬುದಾಗಿ ಅಕಸ್ಮಾತ್ತಾಗಿ ಜೋಡಿಸಿದ ಕೂಡಲೇ ಅದು ಗಟ್ಟಿಮುಟ್ಟಾಗಿ ಮಗುವಾಗಿ ಒಂದು ಮಗುವಾಗಿ ಎದ್ದು ಕೂತುಕೊಂತು ಜರೆಯ ಸಂಧಿತ ಜರೆ ಎಂಬವಳು ಜೀವನ ಕೊಟ್ಟದ್ರಿಂದ ಅವಳು ಒಂದು ತಾಯಿಯಾಯಿತು ಅದರಿಂದ ಅವನಿಗೆ ಜರಾಸಂಧ ಅಂತ ಹೆಸರಾಯಿತು ಹಿರಿಯರು ಹೇಳ್ತಾರೆ ಹತ್ತಿರದಲ್ಲಿ ನೋಡಿದರೆ ಆ ಜೋಡಿಸುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಿತ್ತು ಒಂದು ಕಣ್ಣು ಮೇಲೆ ಒಂದು ಕಣ್ಣು ಕೆಳಗೆ ಒಂದು ಕಿವಿ ಮೇಲೆ ಒಂದು ಕಿವಿ ಕೆಳಗೆ ಇದು ಇದು ಅಂಗವೈಕಲ್ಯ ಅಂತ ಯಾರು ತಿಳಿಯದೇ ಇರುವಷ್ಟು ಸೂಕ್ಷ್ಮದಲ್ಲಿತ್ತು ಅದನ್ನು ಕೃಷ್ಣ ಮಾತ್ರ ಪತ್ತೆ ಮಾಡಿದ್ದ ಸರಿಯಾಗಿ ಜೋಡಿಸದೇ ಇದ್ದಿದ್ದರಿಂದ ಇದು ಜೋಡಿಯಾಗಿ ಕಿತ್ತು ಹಾಕಿದರೆ ಅವನಿಗೆ ಅದರಲ್ಲಿ ಮರಣ ಉಂಟು ಎಂಬುದನ್ನು ಪತ್ತೆ ಮಾಡಿದ್ದ ಆದ್ದರಿಂದ ಹೀಗೆ ಹುಟ್ಟುಬಿಟ್ಟ ಅವನು ಅಯ್ಯೋ ಏನು ಮಾಡುವುದು ಏಕಮೂರ್ತಿ ಧರೋ ವೀರ ಕುಮಾರ ಸಮಪದ್ಯತ ಈ ಕಡೆಯಲ್ಲಿ ಒಂದಾಗಿದ್ದ ಮಗುವನ್ನು ಜರೆ ಊರಿಗೆ ತೊಗೊಂಬಂದ್ಲು ಅರಮನೆ ಬಾಗಿಲು ಬಡಿದ್ಲು ಬಾಗಿಲಕಾಯಿ ಅವರು ಕೇಳಿದ್ರು ಯಾರು ನೀನು ಏನಿದು ಅಂತ ಈ ಮಗುವನ್ನು ಹೊರಗೆ ಹಾಕಿದ್ರಿ ಅರ್ಧ ಅರ್ಧ ಹೋಳುಗಳಾಗಿ ನಾನು ಅಕಸ್ಮಾತ್ ಸೇರಿಸಿದಾಗ ಒಂದಾಯಿತು ನಿಮ್ಮ ದೊರೆಗೆ ಸಮಾಚಾರ ಹೇಳಿ ಇಲ್ಲಾಗಿ ಅದು ಹೋಗಿ ಬೃಹದ್ರತ್ನ ಸಮಾಚಾರ ಉಂಟಾಗಿ ಹರುಷದಿಂದ ರಾಣಿಯರೆಲ್ಲ ಬಂದು ನೋಡ್ತಾರೆ ಅಮ್ಮ ತಾಯಿ ಈ ರಾಕ್ಷಸಿಯಾದರೂ ನನ್ನ ಮಗುವಿಗೆ ಜನ್ಮ ಕೊಟ್ಟೆ ಆದ್ದರಿಂದ ನಮ್ಮ ಮನೆಯಲ್ಲಿ ನಿನಗೆ ಬೇಕಾದಷ್ಟು ಪೂಜೆ ಮಾಡ್ತೇವೆ ಒಳ್ಳೆ ಸೀರೆ ಕೊಡ್ತೇವೆ ಒಡವೆ ವಸ್ತ್ರ ಕೊಡ್ತೇವೆ ಹರಕೆಗಳನ್ನು ಮದ್ಯ ಮಾಂಸಗಳನ್ನು ಕೊಡ್ತೇವೆ ಅಂಥೇಳಿ ತನ್ನ ಅರಮನೆಯಲ್ಲಿ ದೊಡ್ಡ ಗೋಡೆಯ ಮೇಲೊಳು ಚಿತ್ರವನ್ನು ಬರೆಸಿ ಗೃಹೇ ಗೃಹೇ ಮನುಷ್ಯಾಣ ನಿತ್ಯಂ ರಾಕ್ಷಸಿ ಅವಳು ಹೇಳ್ತಾಳೆ ಈ ಊರಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ನನ್ನನ್ನೇ ಪೂಜೆ ಮಾಡ್ತಾರೆ ಮಹಾರಾಜರೇ ನಿಮಗೆ ಗೊತ್ತಿಲ್ಲವೇ ಗೃಹದೇವೀತಿ ನಾಂನ ವೈ ಪುರ ಸೃಷ್ಟ ಸ್ವಯಂಭವ ನನ್ನ ಗೃಹದೇವಿ ಅಂತಾರೆ ಕುಲದೇವಿ ಅಂತಾರೆ ಮನದೇವರಾಗಿದ್ದೇನೆ ಎಷ್ಟೋ ಮನೆಗಳಲ್ಲಿ ಹೇತು ಮಾತ್ರ ಮಹಂತ್ವಿಹ ನಾನು ಬರೀ ನೆಪ ನಿನ್ನ ಮಗು ಜನ್ಮ ಉಂಟಾಗೋದಕ್ಕೆ ಮೇರುಂ ವಾ ಖಾದಿತು ಶಕ್ತ ಕಿಂ ಪುನಃ ತವ ಬಾಲಕಂ ನಾನು ಬಿಸಾಕಿದ್ದ ತೊಟ್ಟಿಯಲ್ಲಿ ಬಿದ್ದಿದ್ದ ಮಗುವನ್ನು ಮಾಂಸ ಅಂತ ತಿನ್ನುವುದಕ್ಕೆ ಹೋದರೆ ಅಯ್ಯೋ ಅಯ್ಯೋ ಮೇರು ಪನ್ನೂತದಷ್ಟು ಗಟ್ಟಿಯಾಗಿದ್ದಾನೆ ಕಲ್ಲು ತಿಂದು ತಿನ್ಬೋದು ಇವನ ಶರೀರವನ್ನು ತಿನ್ನುವುದಕ್ಕಾಗಲಿಲ್ಲ ಅಂತ ಅಕಸ್ಮಾತ್ ನಾನು ಜೋಡಿಸಿದ್ದೆ ಹೊರತು ಮನೇಲಿಟ್ಕೊಂಡು ಪೂಜೆ ಮಾಡಿ ಮಗುವನ್ನು ನನ್ನ ಹೆಸರನ್ನು ಇಡಿ ಅಂತ ಹೇಳಿಬಿಟ್ಲು ಇದು ಚಂಡಕವಶಕರವರೆಗೆ ಹೋಯಿತು ಸಮಾಚಾರ ಆಯಿತು ನಾನು ಕೊಟ್ಟಿದ್ವರ ಸತ್ಯವಾಯಿತಲ್ಲ ಅಂತ ಅವ್ರು ಹೇಳಿಬಿಟ್ರು ಹೀಗೆ ಬೆಳೆದವನಿಗೆ ನಾಮಕರಣ ಜಾತಕರ್ಮ ಎಲ್ಲ ಮಾಡಿ ಬೆಳೆಸಿದರು ಕಾಲಕ್ರಮೇಣ ಬೃಹದ್ರಥ ರಥ ದೊರೆ ಸತ್ತು ಹೋದ ಜರಾಸಂದ್ರಿಯೇ ಪಟ್ಟಾಭಿಷೇಕವಾಯಿತು ಅವನು ಈ ಐದು ಬೆಟ್ಟಗಳಲ್ಲಿ ಗಿರಿವ್ರಜದಲ್ಲಿ ತಾನು ಯಾವ ಋಷಿಯ ವರಪ್ರಸಾದದಿಂದ ಹುಟ್ಟಿದನೋ ಅವನ ವಿಗ್ರಹವನ್ನು ಒಂದು ಕಡೆ ಋಷಿಗಿರಿಯಲ್ಲಿ ಮಾಡಿಟ್ಟಿದ್ದ ಇನ್ನೊಂದರಲ್ಲಾಗಲೇ ಹೇಳಿದ ಹಾಗೆ ಅರಮನೆಯಲ್ಲಿ ಎರಡು ರಾಕ್ಷಸ ಎತ್ತುಗಳಿದ್ದವು ಅವಳಿಗೆ ಮದ್ಯಮಾಂಸಗಳೇ ಆಹಾರವಾಗಿತ್ತು ಸಾತ್ವಿಕವಾಗಿರಲಿಲ್ಲ ಮತ್ತು ಬರುವ ಪದಾರ್ಥಗಳನ್ನು ಹೆಂಡ ಕೊಡಿಸ್ತಾ ಇದ್ದರು ಅವು ಸತ್ತು ಹೋದ ಮೇಲೆಯೂ ಉಪಕಾರವಾಗಿ ಅವುಗಳ ಚರ್ಮದಿಂದ ದೊಡ್ಡ ದೊಡ್ಡ ನಗಾರಿಗಳನ್ನು ಮಾಡಿಸಿ ಇನ್ನೊಂದು ಪರ್ವತದಲ್ಲಿ ಮೂರು ಕಡೆ ರಹಸ್ಯವಾಗಿ ಬಚ್ಚಿಟ್ಟಿದ್ದ ಅದು ಆಟೋಮ್ಯಾಟಿಕ್ ಡ್ರಮ್ಸ್ ಶತ್ರುಗಳು ಹಸ್ತಿನಾವತಿ ಕಡೆಯಿಂದ ಯಾರಾದರೂ ಬಂದರೆ ಅದು ಒಂದೇ ಕಡೆ ದಾರಿ ಇದ್ದದ್ದು ಉಳಿದದ್ದು ಹತ್ತೋದಕ್ಕಾಗ್ತಿರಲಿಲ್ಲ ಬೆಟ್ಟಗಳನ್ನು ಇವನ ಅರಮನೆಗಳು ಐದು ಬೆಟ್ಟದಲ್ಲಿದ್ದವು ಯಾವತ್ತು ಮಲಗ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಒಂದು ಕಡೆಯಲ್ಲಿ ಚೈತ್ಯ ವೃಕ್ಷವಿತ್ತು ಇನ್ನೊಂದು ಕಡೆಯಲ್ಲಿ ಗಿರೀಶ ಪೂಜೆ ಮಾಡ್ತಾ ಇದ್ದ ಅದೆಲ್ಲದರಲ್ಲಿ ಜರಾಸಂದನ ಪ್ರಾಣಶಕ್ತಿ ಇತ್ತು ಅಂತ ಕೇಳಿದರು ಅದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಈಗ ಧರ್ಮರಾಜನನ್ನು ಕೇಳಿ ಭೀಮಾರ್ಜುನರನ್ನು ಜೊತೆಗೆ ಕರೆದುಕೊಂಡು ಆ ಜರಾಸಂದನ ಸಂಹಾರಕ್ಕೆ ಹೋಗುವ ಪ್ರಸಂಗಕ್ಕೆ ಬಂದಿದ್ದೇವೆ ಈ ಜರಾಸಂಧ ಮಹಾಶಿವ ಭಕ್ತ ಏಷರುದ್ರಂ ಮಹಾದೇವಂ ತ್ರಿಪುರಾಂತಕರಂಹರಂ ಸರ್ವಲೋಕೇಶು ಅತಿಬಲಃ ಸಾಕ್ಷಾತ್ ರಕ್ಷತಿ ಪರಮಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಅವನು ಬಾ ಅಂತ ಕರೆದ್ರೆ ಬಂದು ಬಿಡ್ತಾ ಇದ್ದ ಇಂಥವನು ಜಾತೋ ವೈ ವೈರ ನಿರ್ಬಂಧ ಕೃಷ್ಣೇನ ಹುಟ್ಟುವಾಗಲೇ ಅಧರ್ಮದಲ್ಲಿ ಹುಟ್ಟಿದವನಿಗೆ ಧರ್ಮದ ಸಾಕಾರ ಮೂರ್ತಿಯಾದ ಕೃಷ್ಣನಲ್ಲಿ ದ್ವೇಷ ಕೃಷ್ಣನಲ್ಲಿ ದ್ವೇಷಕ್ಕೆ ಕಾರಣವೇನು ಇವತ್ತಿನ ರಾಜಕಾರಣದಂತೆ ತನ್ನ ಸ್ವಾರ್ಥಕ್ಕೆ ಎಲ್ಲಿ ಅಡಚಣೆ ಬರ್ತದೆ ಅವ್ರನ್ನೆಲ್ಲ ದ್ವೇಷ ಮಾಡ್ತಾರೆ ತನ್ನ ಅಳಿನನ್ನು ಕೊಂದು ಹಾಕಿದ್ದ ಕಂಸನನ್ನ ಕೃಷ್ಣ ಅದು ಕಾಲಯವನನ್ನು ಕೊಂದು ಹಾಕಿದ್ದ ಅಂದಮೇಲೆ ನಮಗೆ ಅಂತ ತಿಳ್ಕೊಂಡು ಹಂಸಡಿಬಕರನ್ನು ಬೇರೆ ಕೊಂದು ಹಾಕಿದ್ದ ಆದ್ದರಿಂದ ಆ ಕಂಸನ ಮೇಲೆ ಮತ್ತು ಹಂಸಡಿಬಕರ ಮೇಲೆ ಯವನನ ಮೇಲೆ ಹಾಗೆ ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕೃಷ್ಣನ ಜೊತೆ ಹಾಗೆತನ ನೋಡುವುದಕ್ಕೆ ಅವನ ಕಾಲವನ್ನು ಕಾಯ್ತಾ ಇದ್ದ ಆ ಕಥೆಯನ್ನೆಲ್ಲ ಕೃಷ್ಣ ಇಲ್ಲಿ ವಿಸ್ತಾರವಾಗಿ ಹೇಳ್ತಾನೆ ಅದಾದ ಮೇಲೆ ಧರ್ಮರಾಜನಿಗೆ ಹೇಳಿದ ನೋಡು ಇದು ಸಾಮಾನ್ಯವಾಗಿ ಬಗ್ಗು ಪಿಂಡವಲ್ಲ ಇದು ಯುದ್ಧಕ್ಕೆ ಹೋಗಿ ನೇರ ಗೆಲ್ಲುವುದಕ್ಕಾಗೋದಿಲ್ಲ ನಿನ್ನಲ್ಲಿ ಸೈನ್ಯವೂ ಇಲ್ಲ ಅದಕ್ಕೇನು ಮಾಡಬೇಕು ಧನು ಶಸ್ತ್ರಂ ಶರಾವೀರ್ಯಂ ಪಕ್ಷೋ ಭೂಮಿ ಯಶೋಬಲಂ ಪ್ರಾಪ್ತಮೇ ತನ್ಮಯ ರಾಜನ್ ದುಷ್ಪ್ರಾಪಂ ಯದಿ ಭೀಪ್ಸಿತಂ ಅರ್ಜುನ ಹೇಳ್ತಾನೆ ಧನುಸ್ಸು ಶಸ್ತ್ರ ಶರ ಎಲ್ಲ ನಿನ್ನ ಕೃಪೆಯಿಂದ ಸಿಕ್ಕಿತು ಹೇ ಕೃಷ್ಣ ಮಯನ ದಶೆಯಿಂದ ಗಾಂಡೀವ ಸಿಕ್ಕಿತು ಅಭೇದ್ಯವಾದ ರಸ ಸಿಕ್ಕಿತು ಅಕ್ಷಯವಾದ ಬತ್ತಳಿಕೆ ಸಿಕ್ಕಿತು ಇದು ಭೂಮಿಯೂ ಸಿಕ್ಕಿತು ಯಶಸ್ಸು ಉಂಟಾಯಿತು ಕುಲೇ ಜನ್ಮ ಪ್ರಶಂಸಂತೀ ವೈದ್ಯಾ ಸಾಧು ನಿಷ್ಠಿತಾ ಕೆಲವರು ಕುಲಶ್ರೇಷ್ಠ ಅಂತಾರೆ ಬಲೇನ ಸದೃಶಂ ನಾಸ್ತಿ ಕೆಲವರು ಬಲಶ್ರೇಷ್ಠ ಅಂತಾರೆ ವೀರ್ಯಂತೂ ಮಮ ರೋಚತೆ ಕುಲಕ್ಕಿಂತಲೂ ಬಲಕ್ಕಿಂತಲೂ ಒಬ್ಬ ಮನುಷ್ಯನ ವೈಯಕ್ತಿಕ ಶಕ್ತಿ ಪರಾಕ್ರಮವೇ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೇನೆ ಕೃತವೀರ್ಯ ಕುಲೇ ಜಾತಃ ನಿರ್ವೀರ್ಯ ಕಿಂಕರಿಷ್ಯತಿ ಅಂಥವ್ರ ವಂಶದಲ್ಲಿ ಬಂದವನು ಪಾಂಡು ವಂಶದಲ್ಲಿ ಬಂದವನು ಇವತ್ತು ನಿರ್ವೀರ್ಯನಾಗಿರೋದು ಸಾಧ್ಯವಿಲ್ಲ ನಡಿ ನೀನು ನಿನ್ನ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿಬಿಟ್ಟ ಅರ್ಜುನ ಆಗ ಕೃಷ್ಣ ಹೇಳ್ತಾನೆ ಧರ್ಮರಾಜನಿಗೆ ನೋಡು ನಯ ಸುನಯ ಅನಪಾಯ ಉಪಾಯ ಇದು ಮೂರೂ ಬೇಕು ಮನುಷ್ಯನಿಗೆ ನೀತಿ ನಾಜೂಕು ಅಪಾಯಕ್ಕೆ ಸಿಕ್ಕಿಕೊಳ್ಳಲಾರದಂಥ ಒಂದು ಉಪಾಯ ಬೇಕು ಆದ್ದರಿಂದ ಈ ಭೀಮಾರ್ಜುನರನ್ನು ನಾನು ಕರೆದುಕೊಂಡು ನಯೇನ ವಿಧಿ ದೃಷ್ಟೇನ ಇದು ಉಪಕ್ರಮತೆ ಪರಾನೇ ನಾವು ನಯದಿಂದ ನೀತಿಯಿಂದ ಸಾಧನೆ ಮಾಡೋಣ ಧರ್ಮಕ್ಕೆ ಬಾಧಕವಲ್ಲದ ಒಂದು ಯುಕ್ತಿಯನ್ನು ಮಾಡಬೇಕು ವೇಷವನ್ನು ಹಾಕಿಕೊಂಡು ಹೋಗಿ ಬ್ರಾಹ್ಮಣರಂತೆ ಭಿಕ್ಷೆ ಕೊಡುವಂತ ಅಂತ ಕೇಳಬೇಕು ಅರ್ಧರಾತ್ರಿಯಲ್ಲಿ ಇವನು ಬ್ರಾಹ್ಮಣರಿಗೆಲ್ಲ ಭಿಕ್ಷೆ ಕೊಡ್ತಾನಲ್ಲ ಅವನು ನೋಡಿ ಭಿಕ್ಷೆ ಕೊಟ್ಟೆ ಅಂತಂದ ಮೇಲೆ ಯಾವ ಭಿಕ್ಷೆ ಅಂದರೆ ಯುದ್ಧ ಭಿಕ್ಷೆ ಅಂತ ಹೇಳಬೇಕು ಏಕಾಂತದಲ್ಲಿ ಬಾಹು ಬಲದಲ್ಲಿ ಪರೀಕ್ಷೆಯಲ್ಲಿ ಮಲ್ಲ ಯುದ್ಧದಲ್ಲಿ ಅವನನ್ನು ಸೋಲಿಸಿ ಸಿಗದು ಹಾಕಿದರೆ ಮಾತ್ರ ಸಾಯ್ತಾನೆ ನೇರ ಯುದ್ಧದಲ್ಲಿ ಸಾಯೋದಿಲ್ಲ ಅಂದ ಮೇಲೆ ಧರ್ಮರಾಜ ಹೆದರಿದ ಏನಿದು ಎತ್ಕೋತ್ಲೆ ನನ್ನ ತಮ್ಮಂದನ ಬೇರೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇದ್ದೀಯೆ ಆ ತಮ್ಮಂದ್ರಿಗೆ ಆಗಿಬಿಟ್ರೆ ನಾನು ಬದುಕುವುದು ಹೇಗೆ ಮತ್ತು ಇದು ಮಾರ್ಗ ಸರಿಯಲ್ಲ ಅಂತ ನನಗನ್ನಿಸ್ತದೆ ಆದ್ದರಿಂದ ಈ ರಾಜಸೂಯವೂ ಬೇಡ ಯಜ್ಞವೂ ಬೇಡ ಈ ನನ್ನ ತಮ್ಮನ್ನ ಕರ್ಕೊಂಡು ಹೋಗೋದು ಬೇಡ ನಾನು ಎಲ್ಲಿಯಾದರೂ ಸನ್ಯಾಸಿಯಾಗಿ ಹೋಗಿ ಒಂದು ಮಠದಲ್ಲಿ ಕೂತ್ಕೊಂಡು ಬಿಡ್ತೇನೆ ಅಂತ ಆರಂಭ ಮಾಡ್ತಾನೆ ಕೊನೆ ತನಕ ಧರ್ಮರಾಜಂದು ಇದೇ ಪಕ್ಷ ಅದಕ್ಕೆ ಕೆರಳುತ್ತಾನೆ ಭೀಮ ಮತ್ತು ಅರ್ಜುನರಿಬ್ಬರೂ ಕೆರಳಿ ಕಾಷಾಯಂ ಸುಲಭಂ ಪಶ್ಚಾತ್ ಮುನೀನಾಂ ಶ್ರಮಮಿಚ್ಛತಃ ಬದುಕುವುದಕ್ಕೆ ಅತ್ಯಂತ ಸುಲಭೋಪಾಯ ಅಂದರೆ ಭಿಕ್ಷೆ ಎತ್ತುವುದು ಆದರೆ ಆಗಿನ ಕಾಲದಲ್ಲಿ ಭಿಕ್ಷೆ ಎತ್ತುವುದಕ್ಕೆ ಬ್ರಾಹ್ಮಣನಿಗೆ ಮಾತ್ರ ಅಧಿಕಾರವಿತ್ತು ದುಡಿದು ಸಂಪಾದನೆ ಮಾಡಿ ಲೋಕಕ್ಕೆ ಕೊಡಬೇಕಾದ ಕೊಡುಗೆಯನ್ನೆಲ್ಲ ಕೊಟ್ಟು ತಾನು ಯಾರಿಗೂ ಭಾರವಾಗದೆ ನದಿ ತೀರದಲ್ಲಿ ಕುಗ್ರಾಮಗಳಲ್ಲಿ ವಾಸ ಮಾಡ್ತಾ ಮುಂದಿನ ಉಪಾಯ ನೋಡಿಕೊಳ್ಳುವವನಿಗೆ ಒಂದು ಐದು ಮನೆಗಳಲ್ಲಿ ಭಿಕ್ಷೆ ಎತ್ತುವ ಅಧಿಕಾರವನ್ನು ಕೊಟ್ಟಿದ್ದರು ಇವತ್ತು ಎಲ್ಲಿ ನೋಡಿದ್ರು ಭಿಕ್ಷೆ ಭಿಕ್ಷೆ ಭಿಕ್ಷೆ ಅದು ಭಾರತ ದೇಶದಲ್ಲಿ ಅದು ಕಾಷಾಯ ಎದುರಿಸುವ ಸನ್ಯಾಸಿ ರೂಪದಲ್ಲಿ ಭಿಕ್ಷೆ ಅದನ್ನು ಇಲ್ಲೇ ಮಹಾಭಾರತ ವಿಡಂಬನೆ ಮಾಡ್ತಾರೆ ಕಾಷಾಯಂ ಸುಲಭಂ ಪಶ್ಚಾತ್ ಅತ್ಯ ಅದಕ್ಕೇನು ಸೌರಿಸಬೇಕಾಗಿಲ್ಲ ಭಿಕ್ಷುಗಳಾಗುವುದಕ್ಕೆ ಸಾಮ್ರಾಜ್ಯನ್ನು ಭವೇ ಚಕ್ಯಂ ವಯಂ ಯೋಚ್ಯಾಮಹೇ ಪರಾನಿ ಸಾಮ್ರಾಜ್ಯ ಕಟ್ಟುವುದು ಕಷ್ಟ ಅಯ್ಯ ಯುಧಿಷ್ಠಿರ ಕುಂತಿ ಹೊಟ್ಟೆಯಲ್ಲಿ ಬಂದ ನೀನು ಸಾಮ್ರಾಜ್ಯ ಕಟ್ಟು ಅಂತ ನಿಮ್ಮ ಅಪ್ಪ ಹೇಳಿ ಕಳಿಸಿದರೆ ಸನ್ಯಾಸ ತಗೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಇದೇನು ಉಪನ್ಯಾಸ ಅದು ಬೇಡ ಒಂದು ಕೆಲಸ ಮಾಡೋಣ ನಿನ್ನ ತಮ್ಮಂದರನ್ನು ಕಳಿಸು ಕಥಮನ್ಯಂ ಅಂತಂ ನ ಕಚ್ಛೇಮ ವೃಕ್ಷಸ್ಯೇವ ನದೀರಯ ಪರರಂಧ್ರೇ ಪರಾಕ್ರಾಂತ ಸ್ವರಂಧ್ರ ಅವರಣೆ ಸ್ಥಿತ ಮೂರು ಉದಾಹರಣೆ ಕೊಡ್ತಾನೆ ಕೃಷ್ಣ ಒಂದು ಪ್ರಬಲವಾದ ಮರ ಇರ್ತದೆ ದೊಡ್ಡ ಮರ ಒಳ್ಳೆ ಬೇರಿರ್ತದೆ ಅದಕ್ಕೆ ಗಟ್ಟಿಮುಟ್ಟದ್ದು ಹಳೆ ಮರ ಅಲ್ಲ ಅಂಥ ಮರವನ್ನು ದೊಡ್ಡ ಪ್ರವಾಹವೆಂಬುದು ಹೇಗೆ ಬೇರನ್ನು ಸಡಿಲಿಸಿ ಸಡಿಲಿಸಿ ಉರುಳಿಸಬಹುದು ಗರ್ಗಸ ತಗೊಂಡು ಕತ್ತರಿಸೋದಕ್ಕಾಗದೇ ಇದ್ದದ್ದನ್ನು ಹಾಗೆ ಪ್ರವಾಹವೆಂಬುದು ಬೇರು ಸರಳಿಸಿ ಉಳಿಸಬಹುದು ಪರರಂಧೆ ಪರಾಕ್ರಾಂತ ಇನ್ನೊಬ್ಬರಲ್ಲಿ ಏನು ದೋಷ ಇದೆ ಛಿದ್ರವಿದೆ ಅದನ್ನು ತಿಳ್ಕೊಳ್ಬೇಕು ಸ್ವರಂಧ್ರಾವರಣೆ ಸ್ಥಿತ ನಮ್ಮಲ್ಲಿರುವ ತಪ್ಪುಗಳನ್ನು ಮುಚ್ಚಿಕೊಳ್ಳಬೇಕು ಇಂಥದ್ದೊಂದು ಮಾಡಿಕೊಂಡ್ರೆ ಮಾತ್ರ ಆ ಜರಾಸಂದ್ರನ್ನು ನಾವು ಬಗ್ಗಿಸಬಹುದು ಅದು ಆಗದೇ ಇರುವಂತಹ ಕೆಲಸವಲ್ಲ ಕಳಿಸು ನೀನು ತಮ್ಮಂದ್ರನ್ನು ಅಂದಾಗ ಧರ್ಮರಾಜ ಮತ್ತೆ ಮತ್ತೆ ತುಂಬ ಯೋಚನೆ ಮಾಡ್ತಾನೆ ಅಯ್ಯೋ ಇವ್ರಿಗೇನಾಗುತ್ತೋ ಏನಾಗುತ್ತೋ ಎಂಬುದಾಗಿ ಆಮೇಲೆ ಇಷ್ಟವಿಲ್ಲದೆ ಕೃಷ್ಣನ ಮಾತಿಗೆ ಬೆಲೆ ಕೊಟ್ಟು ಕೃಷ್ಣನಲ್ಲಿ ಮಹಾವಿಶ್ವಾಸದಿಂದ ತಮ್ಮಂದರನ್ನು ಆಶೀರ್ವಾದ ಮಾಡಿ ಕಳಿಸ್ತಾನೆ ಮುಂದಿನ ಕಥೆ ಒಳ್ಳೆ ಪತ್ತೆದಾರಿ ಕಾದಂಬರಿ ಅಂತ ಹೋಗುತ್ತೆ ಕೃಷ್ಣ ಅರ್ಜುನ ಮತ್ತು ಭೀಮ ಮೂರು ಸೇ ಮೂರು ಜನರು ಬ್ರಾಹ್ಮಣರಂತೆ ಬಿಳಿ ಬಟ್ಟೆಗಳನ್ನು ಧರಿಸಿ ಕಾಲ್ನಡಿಗೆಯಿಂದ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಳ್ಳದೆ ಊರೂರು ತಿರುಗುತ್ತಾ ತಿರುಗುತ್ತಾ ಇಂದ್ರಪ್ರಸ್ಥಪುರಿಯಿಂದ ಅಂದರೆ ಇವತ್ತಿನ ದೆಹಲಿ ಇರೋ ಜಾಗದಿಂದ ಇವತ್ತಿನ ಪಾಟ್ನಾ ಇರೋ ಜಾಗದ ತನಕ ಕಾಲ್ನಡಿಗೆಯಲ್ಲಿ ಬರ್ತಾರೆ ಅಂದರೆ ಎಷ್ಟು ದಿವಸ ಪ್ರಯಾಣ ಮಾಡಿರಬೇಕು ನೋಡಿಕೊಳ್ಳಿ ಹೃಷ್ಟಪುಷ್ಟ ಜನೋಪೇತಂ ಚಾತುರ್ವರ್ಣ್ಯ ಸಮಹಾಕುಲಂ ದೃಶ್ಯಂ स्फेदोत्सवमनादृश्यम् आसेदुश्च ತಥೋ ದ್ವಾರಮನ ಸಾಧ್ಯ ಶತ್ರುಪುರಿಗೆ ಹೋಗುವಾಗ ಮಹಾದ್ವಾರದಿಂದ ಹೋಗಬಾರದು ಅಂತ ಒಂದು ಶಾಸ್ತ್ರ ಬಾಗಲಲ್ಲದೆ ಜಾಗದಿಂದ ಹೋಗಬೇಕು ಹಾಗೆ ಆಂಜನೇಯ ಲಂಕಾಪುರಿ ಪ್ರವೇಶ ಮಾಡುವಾಗ ಕೊನೆಯ ಕೋಟೆ ಹೆಬ್ಬಾಗಲು ಒಳಗಿಂದ ಹೋಗಲಿಲ್ಲವೋ ಎಡಗಾಲನ್ನು ಮುಂದಿಟ್ಟು ಕೋಟೆ ಹಾರಿಕೊಂಡು ಹೋದನು ಇವರು ಕಾಡುಗೂಡು ಗುಡ್ಡ ಬೆಟ್ಟ ಎಲ್ಲಿತ್ತು ಆ ಕಡೆಯಿಂದ ಇವ್ರು ಹೋಗ್ತಾ ಇದ್ದಾರೆ ಗಿರಿ ಮುಚ್ಚಿತಂ ಅಲ್ಲಿ ದೊಡ್ಡ ಬೆಟ್ಟದ ಶಿಖರವನ್ನೇ ಏರಿದರು ಅಲ್ಲಿಂದ ಹೋಗ್ತಾ ಆ ಒಂದು ಬೆಟ್ಟದಲ್ಲಿ ನಗಾರಿಗಳನ್ನೇನಿಟ್ಟಿದ್ರು ಎದುರುಗಡೆ ಬಂದಿದ್ರು ಅವು ಡಮ ಡಮ ಡಮ ಶಬ್ದ ಮಾಡ್ತಿದ್ವು ದೂರದಲ್ಲೇ ಕೃಷ್ಣ ಹೇಳಿದ ಭೀಮನಿಗೆ ಈ ಮೊದಲು ನಗಾರಿಗಳನ್ನು ಹರಿದಾಕು ಎದುರುಗಡೆಯಿಂದ ಕಾಣಿಸ್ಕೋಬೇಡ ಅಂದಾಗ ಮೇಲ್ಗಡೆಯಿಂದ ಎಲ್ಲೆಲ್ಲಿಯೋ ಪ್ರವೇಶ ಮಾಡ್ಕೊಂಡ್ಬಂದು ಮರದ ಮೇಲಿಂದ ಧುಮುಕಿ ಅವುಗಳನ್ನು ಒಳಗಿಂದ ಹರಿದು ಹಾಕ್ತಾನೆ ಭೀಮಸೇನ ನಗಾರಿಗಳಿಗೆ ಶಬ್ದ ಮಾಡುವ ಶಕ್ತಿ ಹೋಗಿಬಿಡ್ತು ಆಮೇಲೆ ಇನ್ನೊಂದರಲ್ಲಿ ಚೈತ್ಯ ವೃಕ್ಷವನ್ನು ಚೈತ್ಯ ಅಂದರೆ ಸ್ಮಶಾನದಲ್ಲಿ ಒಬ್ಬರು ಸತ್ತವರನ್ನು ಹೂಳುವಾಗ ಅವರ ನೆನಪಿಗೆ ಅಂತ ಒಂದು ವೃಕ್ಷವನ್ನು ನೆಡ್ತಾ ಇದ್ದರು ಸಸಿಯನ್ನು ನೆಡ್ತಾ ಇದ್ದರು ಆ ಮನೆಯವರು ವರ್ಷ ವರ್ಷವೂ ಬಂದು ಅದಕ್ಕೆ ನೀರೆರೆಯುವುದು ಪುಷ್ಪವನ್ನು ಹಾಕುವುದು ಹಾರ ಹಾಕುವುದು ಧೂಪ ಹಾಕುವುದು ನೈವೇದ್ಯ ಪಿಂಡ ಪ್ರದಾನ ಮಾಡುವುದು ಇದು ಚೈತ್ಯ ಪೂಜೆ ಇದು ನಮ್ಮ ದೇಶದಲ್ಲಿ ಹಿಂದಿನಿಂದ ನಡೆದು ಬಂದದ್ದು ಅಲ್ಲೊಂದಂಥದ್ದೊಂದು ಚೈತ್ಯವಿತ್ತು ಹಾಗೆ ಒಂದು ಗಿರಿಶಿಖರವೂ ಇತ್ತು ಆ ಚೈತ್ಯವನ್ನು ಮುರಿದು ಹಾಕಿ ಭೀಮಸೇನ ಬೆಟ್ಟದ ಶಿಖರವನ್ನು ಒಡೆದು ಶತ್ರುಪುರಿಯನ್ನು ಅದರ ಭಂಕ್ವಾ ಭೇರಿ ಪಿ ಚೈತ್ಯ ಪ್ರಾಕಾರ ಮಾತ್ರವನ್ನೇ ದ್ವಾರತೋ ದ್ವಾರತೋಭಿಮುಖ ಸರ್ವೇಯು ನಾನಾ ಯುಧಾಸ್ತದ ಮಾಗಧಾನಾಂ ಸುರುಚರಂ ಚೈತ್ಯಕಂ ತಂ ಸಮಾದ್ರವನ್ನೇ ಶರಸೀವ ಸಮಾಘ್ನಂತಹ ಜರಾಸಂಧಂ ಜಿಗಾಂಸವ ಬೆಟ್ಟದ ಶಿಖರವನ್ನು ಭೀಮ ಹಿಡಿದ್ರೆ ಜರಾಸಂಧನ ತಲೆಯನ್ನೇ ಹಿಡಿದಂತೆ ಸ್ಥಿರಂ ಸುವಿಪುಲಂ ಶೃಂಗಂ ಸುಮಹತಿ ಅರ್ಚಿತಂ ಗಂಧಮಾಲ್ಯೈಶ್ಚ ಬೆಳಗಿನ ಜಾವ ತಾನೇ ಬಂದು ಪೂಜೆ ಮಾಡಿದ್ದ ಜರಾಸಂಧ ಅದಕ್ಕಿನ್ನೂ ಮಾಲೆಗೆಲೆ ಹಾಕಿದ್ರು ಆ ಗಿರಿಶಿಖರವನ್ನು ಹೊಡೆದು ತಳ್ಳಿದ ಹೀಗಾಗಿ ಅರ್ಧರಾತ್ರಿಯಲ್ಲಿ ಅನೇಕ ಬ್ರಾಹ್ಮಣರ ಜೊತೆಯಲ್ಲಿ ಮಧ್ಯದಲ್ಲಿ ಸೇರಿಕೊಂಡು ಭೀಮಾರ್ಜುನ ಕೃಷ್ಣರು ಒಬ್ಬರು ಹಿಂದೆ ಒಬ್ಬರು ಕ್ಯೂ ನಿಂತು ಇವನು ಕೊಡ್ತಕ್ಕ ದಾನಗಳ ದಾನ ಸ್ವೀಕಾರ ಮಾಡುವವರು ಮಧ್ಯದಲ್ಲಿ ಮೇಲೆ ಇವನು ಅಗ್ನಿ ಹೋತ್ರವನ್ನು ಮಾಡಿ ದಾನಗಳನ್ನೆಲ್ಲ ಮಾಡಿದ ಅಪಶಕನಗಳಾಯಿತು ಅಂತೆಲ್ಲ ವರ್ಣನೆ ಮಾಡ್ತಾರೆ ಇವರು ಕೈ ನೀಡಿದ ಕೂಡಲೇ ಅನುಮಾನ ಉಂಟಾಯಿತು ಶಸ್ತ್ರದ ಗುರುತುಗಳಿದ್ದ ಅರ್ಜುನನ ಕೈಯನ್ನು ನೋಡಿದ ಬಾಣವನ್ನು ಎಳೆದು ಎಳೆದು ಬಿಟ್ಟು ಜಿಡ್ಡು ಕಟ್ಟಿತ್ತು ಭೀಮಸೇನನ ತೋಳುಗಳನ್ನು ನೋಡಿದ ಕೃಷ್ಣನನ್ನು ನೋಡಿದ ಅವರ ತಲೆಯಲ್ಲಿ ಕಿರೀಟವಿರಲಿಲ್ಲ ತೋಳಲ್ಲಿ ಆಭರಣಗಳಿರಲಿಲ್ಲ ಆದರೆ ಆಭರಣ ಧರಿಸಿದ್ದ ಗುರುತುಗಳಿದ್ದವು ಅರ್ಜುನನ ಹೆಗಲಲ್ಲಿ ಬಿಲ್ಲನ್ನು ಧರಿಸಿ ಆ ಬಿಲ್ಲಿನ ಹಗ್ಗ ಉಜ್ಜಿ ಉಜ್ಜಿ ಒಂದು ಕಿಣ ಕಿಣ ಅಂದರೆ ಒಂದು ಜಿಡ್ಡು ಕಟ್ಟಿದ ಜಾಗ ಇತ್ತು ಅದನ್ನು ಗುರುತು ಮಾಡಿ ಯಾರಯ್ಯ ನೀವು ಅಂತ ಕೇಳಿಬಿಟ್ಟ ನಿಮ್ಮನ್ನು ನೋಡಿದ್ರೆ ಬ್ರಾಹ್ಮಣರು ಅಂತ ಕಾಣೋದಿಲ್ಲ ನೀವು ಮೋಸದಿಂದ ಯಾಕೆ ಬಂದಿದ್ದೀರಿ ಬ್ರಾಹ್ಮಣರ ವೇಷದಲ್ಲಿ ನೀವೇನೋ ಕೇಳಿದ್ದೀರಿ ಕೈ ನೀಡಿದ್ದೀರಿ ಬಂದವರು ನಾನು ಇಲ್ಲ ಅನ್ನೋದಿಲ್ಲ ದಾನವನ್ನು ಕೊಡ್ತೇನೆ ಏನು ಬೇಕು ಅಂತ ಕೇಳಲಾಗಿ ಅವರ ಪರವಾಗಿ ಕೃಷ್ಣ ಹೇಳಿದ ನಮಗೆ ಯುದ್ಧ ಭಿಕ್ಷೆ ಬೇಕು ಯುದ್ಧ ಭಿಕ್ಷೆಯನ್ನು ಕೊಡು ಸ್ವಸ್ತ್ಯಸ್ತು ಕುಶಲಂ ರಾಜನ್ನೇ ಮೊದಲ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ಸ್ನಾತಕ ವೃತ್ತಿ ಒಂದೊಂದಾಗಿ ಕೇಳ್ತಾರೆ ತುಂಬ ಡೀಟೇಲಾಗಿ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ನೀವು ಯಾವ ವೇದದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರಿ ಋಗ್ವೇದವೇ ಯಜುರ್ವೇದ್ರೆ ವ್ಯಾಕರಣ ಓದಿದ್ದೀರಾ ಪರೀಕ್ಷೆ ಮಾಡಲೆ ಬ್ರಾಹ್ಮಣರನ್ನು ಕರೆಸಲೆ ನಿಮ್ಗೆ ಯಾವ ಶಾಸ್ತ್ರ ಅಂತ ಕೇಳಲಾಗಿ ಅವನ ಗದಾ ವಿದ್ಯೆಯಿಂದ ಅವನು ಯುದ್ಧ ವಿದ್ಯೆಯಿಂದ ಆಮೇಲೆ ಅವರನ್ನು ನೋಡಿ ಅಪಹಾಸ್ಯ ಮಾಡ್ತಾನೆ ಓಹೋ ಇವನು ಅರ್ಜುನನೋ ಇವನು ಭೀಮಸೇನನೋ ಆಹಾ ಕುಂತಿ ಪುತ್ರರು ಹೆಣ್ಣೆ ಪುಸುಗಳಿಗಳು ಇನ್ನೂ ರಾಜ್ಯ ಬಲಿ ಇದೆ ದವರಕ್ಕೆ ಬುಕ್ಕೆ ಬಲಿ ಇದೆ ದವರು ನೀನೀಗ ಕಳ್ಳ ಕೃಷ್ಣ ನೀನಲ್ಲವೇ ಹದಿನೇಳು ಸಲ ನನ್ನಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದು ಕಾಲಯವನನ್ನು ಮೋಸದಿಂದ ವಂಚನೆ ಮಾಡಿ ಕೊಂದದ್ದು ಓಹೋ ನನ್ನ ಸಮಾಚಾರ ಉಂಟಾಯಿತು ಅದ್ವಾರೇಣ ರಿಪೋರ್ಗೆ ಹಂದ್ವಾರೇಣ ದ್ವಾರೇಣ ಸುಹೃದೋ ಗ್ರಹಾನೆ ನನ್ನ ಮನೆಗೆ ಬರೋದು ಬಂದ್ರಲ್ಲ ಅದ್ವಾರದಿಂದ ಯಾಕೆ ಬಂದ್ರಿ ನಮ್ಮ ನಗಾರಿಗಳನ್ನು ಯಾತಕ್ಕೆ ಕರೆದ್ರಿ ನಮ್ಮ ಚೈತ್ಯ ವೃಕ್ಷವನ್ನು ಯಾತಕ್ಕೆ ಹಾಳು ಮಾಡಿದ್ರಿ ನಮ್ಮ ಗಿರೀಶ ಕರವನ್ನು ಯಾಕೆ ಧ್ವಂಸ ಮಾಡಿದೆ ಅಂತ ಕೇಳಿದ್ರೆ ಆಗ ಕೃಷ್ಣ ಹೇಳ್ತಾನೆ ನಾವೊಂದು ರಾಜಕಾರ್ಯದಿಂದ ಬಂದಿದ್ದೇವೆ ರಾಜಕಾರ್ಯ ಅಂದ ಕೂಡಲೇ ಜರಾಸಂತ ಕೇಳಿದ ನಮ್ಮಲ್ಲಿ ನಿಮಗೆಂಥ ರಾಜಕಾರ್ಯ ನ ಸ್ವರಾಮಿ ಕದಾ ವೈರಂ ಕೃತಂ ಯುಷ್ಮಾಭಿರಿತ್ಯುತ ನಿಮಗೂ ನಮಗೂ ವೈರ ಬೆಳೆದದ್ದು ಏನು ಅಂಥ ಯಾವುದು ಕಥೆ ನನಗೆ ನೆನಪಿಲ್ವಲ್ಲ ಜಗಳ ಮಾಡಿಲ್ವಲ್ಲ ಯಾಕೆ ಬಂದಿದ್ದೀರಿ ನಮ್ಮ ಪ್ರಜೆಗಳನ್ನು ನಾನು ಚೆನ್ನಾಗಿ ಧರ್ಮದಿಂದ ನಾನು ಪರಿಪಾಲನೆ ಮಾಡ್ತಾ ಇದ್ದೇನೆ ಏ ಕೃಷ್ಣ ನೀ ಯಾದವ ಗೋಲ್ರವನು ಕಳ್ಳ ನಿನಗೂ ನನಗೂ ಎಂಥ ವೈರ ಅದೆಲ್ಲ ಮುಗಿದೋದ ಕಥೆ ಇಲ್ಲೇ ಅರ್ಜುನ ನಿನಗೂ ನನಗೂ ಎಂಥ ವೈರವೋ ನಿಮ್ಮಪ್ಪನೂ ನಾವು ಶಾಂತವಾಗಿದ್ವಲ್ಲ ಅಂತ ಕೇಳಲಾಗಿ ಆಗ ಕೃಷ್ಣ ತುಂಬ ದಿಟ್ಟತನದಿಂದ ಉತ್ತರವನ್ನು ಕೊಡ್ತಾನೆ ಕುಲಕಾರ್ಯಂ ಮಹಾಬಾಹೋ ಕಶ್ಚಿದೇಕ ಕುಲೋದ್ವಹ ನಾವು ಕುಲ ಕಾರ್ಯಕ್ಕೆ ಬಂದಿದ್ದೇವೆ ರಾಜಕಾರ್ಯಕ್ಕಿಂತ ಕುಲ ಕಾರ್ಯ ಹೆಚ್ಚು ನಮ್ಮಲ್ಲಿ ಕುಲವನ್ನು ಬೆಳೆಸ್ತಕ್ಕವನೊಬ್ಬ ಇದ್ದಾನೆ ಧರ್ಮರಾಜ ಎಂಬುವನು ತ್ವಯಾ ಚೌಭರ್ತ ರಾಜನ್ನೇ ಅದಕ್ಕೆ ಜರಾಸಂಧ ಕೇಳಿದ ಆ ಧರ್ಮರಾಜನಿಗೇನು ಬೇಕು ನನ್ನಿಂದ ಅಂತ ಕೇಳಲಾಗಿ ಕೃಷ್ಣ ಒಂದು ಷರತ್ತನ್ನು ಹಾಕ್ತಾನೆ ನೀನು ಎಂಬತ್ತಾರು ದೊರೆಗಳನ್ನು ಮೂರ್ಧಾಭಿಷಿಕ್ತರಾದವರನ್ನು ಸಕ್ರಮದಲ್ಲಿ ಪಟ್ಟಾಭಿಷಿಕ್ತರಾದವರನ್ನು ಕದ್ದುಕೊಂಡು ಬಂದಿದ್ದೀಯೇ ಕಳ್ಳನಂತೆ ಅವರನ್ನು ಬಚ್ಚಿಟ್ಟಿದ್ದೀಯೇ ಅವರನ್ನು ಬಿಟ್ಟುಬಿಡು ಅವರನ್ನು ಬಿಡದೇ ಇದ್ದರೆ ನಮ್ಮ ಮೂವರಲ್ಲಿ ಯಾರ ಜೊತೆ ಬೇಕಾದರೂ ಯುದ್ಧ ಮಾಡಿ ನೀನು ಗೆಲ್ಲಬೇಕು ರಾಜ ರಾಜ್ಞ ಕಥಂ ಸಾಧು ಹಿಂಸಾತ್ ನೃಪತಿ ಸತ್ತಮ ಅದಕ್ಕೆ ಅವನು ಕೇಳಿದ ಜರಾಸಂಧ ನಾ ಎಂಬತ್ತಾರು ಜನರನ್ನು ಅವರು ಅಪಹಾರ ಮಾಡ್ತೇನೆ ಎಂಬತ್ತಾರು ಸಾವಿರವನ್ನು ಅವರು ಅಪಹಾರ ಮಾಡ್ತೇನೆ ನೀನು ಯಾರು ಕೇಳುವುದಕ್ಕೆ ಅದಕ್ಕೆ ಕೃಷ್ಣ ಹೇಳಿದ ನಾನು ಹೇಳುವುದಕ್ಕೆ ಕೇಳುವುದಕ್ಕೆ ಬಂದಿರುವವನು ನೀನು ಅಪಹಾರ ಮಾಡಿರೋದು ಕಿಡ್ನ್ಯಾಪ್ ಮಾಡಿರೋದು ಅದಕ್ಕೆ ಅಂದರೆ ರುದ್ರನಿಗೆ ಅವರನ್ನು ಬಲಿ ಕೊಡಬೇಕು ಅಂತ ಸ ಕಥಂ ಮಾನುಷೈರ್ದೇವಂ ಎಷ್ಟು ಮಿಚ್ಚಸಿ ಶಂಕರಂ ಶಂಕರ ಎಲ್ಲಿಯಾದರೂ ತನಗೆ ಮಾಂಸ ಮನುಷ್ಯ ಮಾಂಸ ಬೇಕು ಅಂತ ಕೇಳಿದ್ದಾನೆಯೇ ಯಾವ ವೇದದಲ್ಲಿದೆ ಯಾವ ಶಾಸ್ತ್ರದಲ್ಲಿದೆ ಅಲ್ಲಯ್ಯ ಸವರ್ಣೋ ಹಿ ಸವರ್ಣಾನಾಂ ಪಶು ಸಂಜ್ಞಾಂ ಕರಿಷ್ಯಸಿ ಬಲಿ ಕೊಡುವುದು ಕೇಳಿದ್ದೇವೆ ಕುರಿಯನ್ನು ಕೋಳಿಯನ್ನು ಆಡನ್ನೋ ಮನುಷ್ಯನಾದವನು ಮನುಷ್ಯರನ್ನು ಬಿಟ್ಟು ಉಳಿದದ್ದು ಯಾವುದಾದ್ರೂ ಒಂದು ಬಲಿ ಕೇಳುವುದು ಕೊಡುವುದು ಅದು ಹೀನವೋ ಸರಿಯೋ ತಪ್ಪೋ ಬಂದುಬಿಟ್ಟಿದೆ ಪರಂಪರೆಯಲ್ಲಿ ಮನುಷ್ಯ ಮನುಷ್ಯನನ್ನೇ ಬಲಿ ಕೊಡುವುದು ಯಾವ ಯಾಗದಲ್ಲಿ ಹೇಳಿದೆ ಹುಲಿ ಹುಲಿಯನ್ನೇ ಬಲಿ ಕೊಡುವುದು ಗೋವು ಗೋವನ್ನೇ ಬಲಿ ಕೊಡುವುದು ಜಿಂಕೆ ಜಿಂಕೆಯನ್ನೇ ಬಲಿ ಕೊಡುವುದು ಸವರ್ಣೋ ಹಿ ಸವರ್ಣಾನಾಂ ಪಶು ಸಂಜ್ಞಾಂ ಕರಿಷ್ಯಸಿ ಕೋನ್ಯ ಏವಂ ಯಥಾಹಿತ್ವಂ ಜರಾಸಂದಾವೃಥಾಮತಿ ನಿನ್ನ ಬುದ್ಧಿ ವ್ಯರ್ಥವಾದದ್ದು ಇದು ಅಶಾಸ್ತ್ರವಾದದ್ದು ಘೋರವಾದ ಕರ್ಮ ಭಗವದ್ಗೀತೆಯಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಅಶಾಸ್ತ್ರ ಮಾಸುರಂ ಕರ್ಮ ಅದಕ್ಕೆ ಉದಾಹರಣೆ ಇದು ಪ್ರಾಯಶಃ ಜರಾಸಂಧನನ್ನೇ ನೆನೆಸಿಕೊಂಡು ಹದಿನಾರನೇ ಅಧ್ಯಾಯದಲ್ಲಿ ಆಸುರಯೋಗವನ್ನು ಹಿಡಿರಬೇಕು ಕೃಷ್ಣ ಆದ್ದರಿಂದ ಜ್ಞಾತಿ ಕ್ಷಯಕರಂ ಕ್ಷತ್ರಿಯನು ಕ್ಷತ್ರಿಯನನ್ನೇ ಹೀಗೆ ಕೊಲೆ ಮಾಡಿದರೆ ವಂಶದವರು ವಂಶದ ಜಾತಿಗೆ ಜಾತಿಯ ವೈರಿ ಅಂತಾನೆ ನಮ್ಮ ಕನ್ನಡದಲ್ಲಿ ಸರ್ವಜ್ಞ ಕವಿ ಒಂದು ಕೋಳಿಗೆ ಒಂದು ಕೋಳಿ ಕಂಡರಾಗೋದಿಲ್ಲ ಜಗಳ ಮಾಡುತ್ತೆ ಒಂದು ಹಾಡಿಗೆ ಹಾಡು ಕಂಡರಾಗೋದಿಲ್ಲ ಒಂದು ಎತ್ತಿಗೆ ಎತ್ತನೆ ಕಂಡರಾಗೋದಿಲ್ಲ ಆದರೆ ಅವು ಪ್ರಾಣಿಗಳು ಮನುಷ್ಯನಾದರೂ ಹೀಗೆಲ್ಲ ಮಾಡ್ಬೋದೇ ಆದ್ದರಿಂದ ನೀನೇನಾದರೂ ಯುದ್ಧ ಮಾಡೋದಿದ್ದರೆ ಸರಿಯಾಗಿ ಯುದ್ಧ ಮಾಡಿ ಗೆಲ್ಲಬೇಕು ಅದಕ್ಕೆ ಅವನು ಹೇಳ್ದ ನಾನು ಅವರನ್ನೆಲ್ಲ ಗೆದ್ದೇ ತಂದಿದ್ದೇನೆ ಗೆಲ್ಲದೇ ಇದ್ದವ್ರು ಯಾರೂ ಇಲ್ಲ ಸರೆಯಲ್ಲಿ ಆದ್ದರಿಂದ ಇದರಲ್ಲಿ ನೀನು ತಲೆ ಹಾಕಬೇಡ ನಾ ಜಿತಾನ್ವಯ ನರಪತಿ ಅಹಂ ಆದದ್ಮಿಕಾಂಶನ ಅಜಿತಃ ಪರ್ಯವಸ್ಥಾತ ಕೋತ್ರಯೋ ನಮಯ ಅಜಿತಃ ನಾ ವೈ ನರಪತಿ ನಾನು ಗೆದ್ದೇ ಕರ್ಕೊಂಬಂದಿದ್ದೆ ಗೆದ್ದ ಮೇಲೆ ನಾನು ಸರಿಯಾಳುಗಳವಳು ಆ ಸರಿಯಾಳ್ಗಳನ್ನು ಬಿಡು ಅಂದರೆ ಏನರ್ಥ ನಿನಗೆ ಅವ್ರಿಗೇನು ಸಂಬಂಧ ಅಂತ ಕೇಳಲಾಗಿ ಇಲ್ಲ ನಾ ಧರ್ಮ ಸಂಸ್ಥಾಪನೆಗೋಸ್ಕರ ಬಂದಿದ್ದೇನೆ ಇದು ನನ್ನ ಪ್ರೈವೇಟ್ ಕೆಲಸವಲ್ಲ ಅಂದ ಕೃಷ್ಣ ಯಾವನೋ ಒಬ್ಬ ದುಷ್ಟ ಒಂದು ಹೆಂಗಸಿನ ಮಾನ ಕೆಡಿಸ್ತಾ ಇರ್ತಾನೆ ಬೀದಿಯಲ್ಲಿ ಪೊಲೀಸ್ನವನಲ್ಲಿ ಬರ್ತಾನೆ ಅವಳ ಜ್ಞಾತಕಯ್ಯ ಹಿಂಸೆ ಮಾಡ್ತೀಯ ಅಂತ ಅವ್ನು ಕೋಲೋ ಲಾಟಿಯೋ ಬಂದುಕು ಅಂತ ತಗೊಂಡ್ರೆ ನೀನು ಯಾರೋ ಕೇಳುವುದಕ್ಕೆ ಅಂದರೆ ಪೊಲೀಸರಿಗೆ ಅದರಲ್ಲಿ ನೇರ ಸಂಬಂಧ ಇಲ್ಲದೆ ಇರ್ಬೋದು ಅದು ರಾಜಕೀಯ ದೃಷ್ಟಿಯಲ್ಲಿ ರಕ್ಷಣೆ ಎಂಬುದು ಅವನಿಗಿರ್ತದೆ ಭಗವಂತನಿಗೂ ಹಾಗೆಯೇ ಆದ್ದರಿಂದ ಯುದ್ಧ ಮಾಡು ಬೇರೆ ದಾರಿ ಇಲ್ಲ ಅಂದಾಗ ಜರಾಸಂಧ ವಿಧಿ ಇಲ್ಲದೆ ಕಚ್ಚೆಯನ್ನು ಎತ್ತಿಕಟ್ಟಿ ಅವತ್ತು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪ್ರಥಮ ಅತಿಥಿ ಮೊದಲು ದಿವಸ ಅಮಾವಾಸ್ಯ ಆಗಿತ್ತು ತನ್ನ ಮಗನನ್ನು ಕರೆದ ಆ ಮ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಬದುಕ್ತೇನೆಯೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಆಚೆಗೆ ತ್ರಯೋದಶಿಯವರೆಗೆ ಅಂದರೆ ಹದಿಮೂರು ದಿವಸ ಹಗಲು ರಾತ್ರಿ ಹಸಿವು ಬಾಯಾರಿಕೆಗಳನ್ನು ಗೆದ್ದು ಭೀಮನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ ಜರಾಸಂಧ ಯಾಕೆ ಅಂದರೆ ಕೃಷ್ಣನಿಗೆ ಹೇಳ್ದೆ ನೀನು ಗೊಲ್ಲ ನನ್ನ ಯೋಗ್ಯತೆ ಕಡಿಮೆ ನಿನ್ನ ಜೊತೆಲಿ ಯುದ್ಧ ಮಾಡೋದಕ್ಕೆ ಅರ್ಜುನ ನೀನಿನ್ನು ಸಣ್ಣ ಹುಡುಗ ಈ ಭೀಮ ಸ್ವಲ್ಪ ಯುದ್ಧದಲ್ಲಿ ದಷ್ಟಪುಷ್ಟವಾಗಿದ್ದಾನೆ ಇವನೇ ಸರಿ ಅಂತ ಹೇಳಿ ಎಂಥ ಯುದ್ಧ ಮಾಡೋಣ ಅಂತ ಹೇಳಲಾಗಿ ಗದಾ ಯುದ್ಧವನ್ನು ಆರಿಸಿಕೊಂಡ್ರು ಆ ಗದಾ ಯುದ್ಧ ಮೊದಲು ಕುಸ್ತಿ ಆರಂಭವಾಗಿ ಕ್ರಮಕ್ರಮೇಣ ಅದು ಎಸ್ಕಲೇಟ್ ಆಗುತ್ತೆ ಬೆಳ್ಕೊಂಡು ಹೋಗಿ ಜರಾಸಂಧನ ಶಕ್ತಿ ಬೆಳೀತಾ ಬೆಳೀತಾ ಭೀಮನ ಶಕ್ತಿ ಕೆಳಗೆ ಬರ್ತಾ ಬರ್ತಾ ಅರ್ಜುನನ ಜೊತೆಯಲ್ಲಿ ಸಂಭಾಷಣೆ ಮಾಡ್ತಾ ಸ್ವಾಮಿ ಕೃಷ್ಣ ಅವನ ಸಂಹಾರದ ರೀತಿಯನ್ನು ಉಪದೇಶ ಮಾಡ್ತಾನೆ ಒಂದು ತಾವರೆ ದಂಟನ್ನು ತೆಗೆದು ಅದನ್ನು ಸಿಗಿದು ಇಜ್ಜೋಡಿಯನ್ನಾಗಿ ಹಾಕ್ತಾನೆ ಅಲ್ಲಿಯವರೆಗೆ ಭೀಮ ಸಾಕ್ಷಾತ್ತಾಗಿ ಜರಾಸಂದನ ಸಿಗಿದು ಹಾಕಿದ್ರು ಆ ಸಿಗಿದು ಹಾಕಿದ ಹೋಳುಗಳು ಸೇರಿಕೊಂಡು ಬರ್ತಾ ಇದ್ವು ಇಜ್ಜೋಡಿಯಾಗಿ ಹಾಕಿದ ಮೇಲೆ ಅವನು ಸಾಯ್ತಾನೆ ಎಂಬುದು ಜರಾಸಂಧನ ವಧೆಯ ಮರ್ಮ ಹುಟ್ಟುವಾಗಲೇ ಎರಡಾಗಿದ್ದು ಕೊನೆಯ ತನಕ ಎರಡಾಗಿರಬೇಕು ಕೃತಕವಾಗಿ ಜೋಡಿಸಿದರೆ ಲೋಕಕ್ಕೆ ಅನರ್ಥ ಎಂಬುದು ರಾಜಕೀಯದಲ್ಲಿ ಒಂದು ಒಂದು ಪಕ್ಷ ಹೋಳಾಗ್ತದೆ ಹೋಳಾದ್ಮೇಲೆ ಮತ್ತೆ ಸೇರಿಸಿದರೆ ಒಣದಾಗೋದಿಲ್ಲ ಇದು ದುಷ್ಟತನ ಎಂಬುದು ಜರಾಸಂದನ ಕಥೆಯ ಮರ್ಮ